ಕಾಣದಂತೆ ಮಾಯವಾದಳೋ ನನ್ನ ಹೆಂಡತಿ ತವರು ಮನೆ ಸೇರಿಕೊಂಡಳೋ ಕಾಣದಂತೆ ಮಾಯವಾದಳೋ ನನ್ನ ಹೆಂಡತಿ ತವರು ಮನೆ ಸೇರಿಕೊಂಡಳೋ ಕೊಡುವುದನ್ನು ಬಿಟ್ಟು ಇಡುವುದನ್ನು ಹೊತ್ತು ಕಾಣದಂತೆ ಓಡಿ ಹೋದಳೋ ಎಂದಿ ಕಾಣದಂತೆ ಓಡಿ ಹೋದಳ ಅಡಿಗೆ ಮಾಡಿ ತಿನ್ನಿ ಎಂದಳೋ ನನ್ನ ಹೆಂಡತಿ ಊಟ ಮಾಡಿ ಮಲಗಿ ಎಂದಳೋ ಅಕ್ಕಿ ಬೇಳೆ ಕಾಯಿ ಪಲ್ಲೆ ಏನು ನಾನು ತರದಿರಲು ಕಾಣದಂತೆ ಮಾಯವಾದಳೋ ನನ್ನ ಹೆಂಡತಿ ಕಾಣದಂತೆ ಮಾಯವಾದಳು